ದೋಷ ಇದ್ದರೂ ಕೂಡ ವೆಂಕಟೇಶ್ವರ ಕ್ಷಮಿಸ್ತಾನೆ ಭಕ್ತರು ಕ್ಷಮಿಸ್ತಾರೆ ನಿಷ್ಪತ್ಯೋ ವೃಷಾದ್ರಿ ನಿರ್ಜರ ಜರತ್ ಕಾರಚ್ಛಲೇನೋಚ್ಚಲನ್ನ ದೀನಾಲಂಬನ ದಿವ್ಯ ದಂಪತಿ ದಯ ಕಲ್ಲೋಲ ಕೋಲಾಲ ಭಗವಂತನ ದಯೆಂಬ ಆ ತೀರ್ಥ ನಮ್ಮ ಮೇಲೆ ಬಿದ್ದು ದಯ ಅಲ್ಲೋಲ ಕಲ್ಲೋಲವಾಗಿ ಲೋಕಕ್ಕೆ ಕೆಡುಕು ಮಾಡದಂತೆ ಸ್ನಾನ ಮಾಡುವ ಮಗುವಿಗೆ ತೀರ್ಥ ಮೇಲೆ ಬಿದ್ದರೆ ಉಸಿರು ಕಟ್ಟಿದ್ರು ಮನಸ್ಸಿಗೆ ನೆಮ್ಮದಿಯ ಹಾಗೆ ಆ ದಯಾತೀರ್ಥ ನಿಮ್ಮ ಮೇಲೆ ಧಾರಾಕಾರವಾಗಿ ಹರಿದು ವೆಂಕಟೇಶ್ವರನ ಕೃಪೆ ತಮ್ಮೆಲ್ಲರಿಗೆ ಪಾತ್ರವಾಗಲಿ ಎಂಬುದಾಗಿ ಹೇಳಿ ಆಚಾರ್ಯರು ಏನು ಸ್ತೋತ್ರವನ್ನು ಮುಕ್ತಾಯ ಮಾಡ್ತಾರೆಯೋ ಇಂಥದ್ದೊಂದು ದಿವ್ಯ ಸ್ತೋತ್ರ ಮುಗಿದೋಯ್ತಲ್ಲ ನನಗೆ ದುಃಖವಾಗಿದೆ ಎಷ್ಟು ವರ್ಷ ಹೇಳಬೇಕು ದಯಾ ಶತಕವನ್ನು ಬರೆದರೂ ಅಲ್ಲಿ ಒಂದು ಸಾವಿರ ಶ್ಲೋಕ ಪಾದುಕಾ ಸಹಸ್ರವನ್ನು ಬರೆದರು ಪಾದುಕಾ ಸಹಸ್ರವನ್ನು ಬರೆದಾಗ ಅಲ್ಲಿ ಆಚಾರ್ಯರು ಹೇಳ್ತಾರೆ ನಾ ದಡದಲ್ಲಿ ನಿಂತಿದ್ದೇನೆ ಎಂದರು ಇಲ್ಲಿ ಹೇಳಿದ್ರು ಒಳಗೆ ಬಿದ್ದಿದ್ದೇನೆ ಅಂತ ಅಂಬುನ್ಯಂ ಮುನಿದೇ ಅನನ್ಯ ಗತಿವಿ ಏನು ಕೊಡ್ತಾರೆ ಉದಾಹರಣೆ ನೋಡಿ ಶ್ರೀನಿವಾಸ ದೇಶಕಾಚಾರ ಸ್ವಾಮಿಗಳು ಈ ಶ್ಲೋಕವನ್ನು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡೋರು ಭಗವಂತನ ಗುಣವೆಂಬುದು ಪಾದುಕಾಶಾಸ್ತ್ರ ಸಹಸ್ರ ಪಾದುಕೆಯ ಗುಣವೆಂಬುದು ಸಮುದ್ರವಿದ್ದಂತೆ ಅದನ್ನು ಯಾರು ಈಜಬಲ್ಲರು ಅದರ ಆಳ ಯಾರು ನೋಡಬಲ್ಲರು ಅದರ ಅಗಲ ಯಾರು ನೋಡಬಲ್ಲರು ಏ ಸಮುದ್ರ ಅಂದಮೇಲೆ ಮೀನಿಗೆ ಶಕ್ತಿ ಇರುತ್ತೆ ಅಂದರು ಒಬ್ಬರು ಮೀನು ಹುಟ್ಟುವುದೇ ಸಮುದ್ರದಲ್ಲಿ ನೀರಿನಲ್ಲಿ ಅದಕ್ಕೆ ಯಾರು ಈಜೋತನ ಹೇಳ್ಕೊಡೋದಿಲ್ಲ ಎಷ್ಟು ದೂರ ಹೋಗ್ಬೋದು ಅಂಬುನ್ಯಂ ಮುನಿಧೇ ಅನನ್ಯಗತಿ ಮೀನೈ ಕಿಯದ್ಗಮ್ಯತೆ ಈ ಕಡೆ ತುದಿಯಿಂದ ಆ ಕಡೆ ತುದಿ ತರಕ ಯಾವುದಾದ್ರೂ ಒಂದು ಮೀನು ಸಮುದ್ರ ಪೂರ್ತಿ ದಾಟಿರೋದನ್ನು ಕೇಳಿದ್ದೀರಾ ಇಲ್ಲ ಗೊತ್ತಿಲ್ಲ ಕ್ಲೇಶೇನಾಪಿ ಕಿಯದ್ಗಲಂಘಿರಬ ತುಂಗೈ ಪ್ಲವಂಗೇಶ್ವರೈ ಒಬ್ಬ ಹನುಮಂತ ಸಮುದ್ರವನ್ನು ಲಂಘನ ಮಾಡಿದ ಕ್ಲೇಶೇನಾಪಿ ಎಲ್ಲ ಕೋತಿಗಳು ಮಾಡಲಿಲ್ಲ ಒಬ್ಬನೇ ಮಾಡಿದ ಛತ್ರಿ ನ್ಯಾಯದಂತೆ ಕ್ರೆಡಿಟ್ ಅವರೆಲ್ಲರಿಗೂ ಬಂತು ಛತ್ರಿ ನ್ಯಾಯ ಅಂತಾರೆ ತರ್ಕಶಾಸ್ತ್ರದಲ್ಲಿ ನಮ್ಮ ಹುಡುಗ ಎಲ್ಲರಿಗೂ ಅಲ್ಲಿ ಇದು ಕೇಳಿದ್ರಿ ಅಲ್ಲಿ ಛತ್ರಿ ಹಿಡ್ಕೊಂಡಿದ್ದಾರಲ್ಲ ಅಲ್ಲಿದ್ದಾರೆ ನೋಡಿದ್ರು ಒಬ್ಬ ಛತ್ರಿ ಹಿಡಿದಿರ್ತಾನೆ ಎಲ್ಲರೂ ಛತ್ರಿ ಹಿಡಿದಂತೆ ಹೇಳುವಂತೆ ಒಬ್ಬ ಹನುಮಂತ ಸಮುದ್ರವನ್ನು ನೆಗೆದ ಯಾರೂ ಉಳಿದವ್ರು ನೆಗೆಯಲಿಲ್ಲ ಆ ಹನುಮಂತನಿಗಾದರೂ ಸಮುದ್ರದ ಆಳ ಗೊತ್ತಾಯಿತು ಬರೀ ನೆಗದನೇ ಹೊರತು ಆಳ ಗೊತ್ತಾಗಲಿಲ್ಲ ವಿಜ್ಞಾತ ಕಿಯತಿ ಪುನಃ ಕ್ಷಿತಿಭೃತ ಮಂಥೇನ ಗಂಭೀರತ ಸಮುದ್ರ ಮಥನ ಮಾಡಿದ್ರಲ್ಲ ವಾಸುಕೆಯನ್ನು ಕಟ್ಟಿದ್ರಲ್ಲ ಮಂತ್ರ ಪರ್ವತ ಇಟ್ರಲ್ಲ ಮಂಥರ ಮುಳುಗಿತಲ್ಲ ಅದಾದರೂ ಹೋಗಿ ಕ್ಷೀರ ಸಮುದ್ರದ ಆಳವನ್ನು ತಿಳಿಯಿದೆ ಅದಕ್ಕೂ ತಿಳಿಯಲಿಲ್ಲ ಬೆಟ್ಟಕ್ಕೆ ತಿಳಿಯಲಿಲ್ಲ ಹನುಮಂತನಿಗೆ ತಿಳಿಯಲಿಲ್ಲ <coughs> ಮೀನಿಗೆ ತಿಳಿಯಲಿಲ್ಲ ವಿಜ್ಞಾತ ಕಿಯತಿ ಪುನಃ ಕ್ಷಿತಿಭೃತ ಮಂಥೇನ ಗಂಭೀರತ ಕಿಂತೈ ಆದ್ದರಿಂದ ಕೇಶವ ಪಾದುಕಾ ಗುಣಮಹಾಂಬೋಧೆ ತಟಸ್ಥ ವಯಂ ಕೇಶವರ ಪಾದದ ಗುಣದಲ್ಲಿ ನಾ ದಡದಲ್ಲೇ ನಿಂತುಬಿಟ್ಟೆ ಎಂದರು ಇಲ್ಲಿ ದಯಾ ಸಾಗರದಲ್ಲಿ ಮುಳುಗಿದ್ದಾರೆ ಇದು ಒಂದು ನೂರು ಶ್ಲೋಕ ಅದು ಒಂದು ಸಾವಿರ ಶ್ಲೋಕ ಸಾವಿರ ಶ್ಲೋಕ ಉಪನ್ಯಾಸ ಮಾಡು ಅಂತ ಸಲ ನೀವು ಕೇಳಿಬಿಟ್ರಿ ಈಗ ಬೆಂಗಳೂರಿಗೆ ಬಂದಿದ್ದೇನೆ ಯಾವತ್ತಾದರೂ ಒಂದು ದಿವಸ ಕಷ್ಟ ಇದೆ ನೂರು ಶ್ಲೋಕನೇ ಹತ್ತು ದಿವಸದಲ್ಲಿ ಹೇಳೋಕ್ಕಾಗಲಿಲ್ಲ ಸಾವಿರ ಶ್ಲೋಕ ಹೇಳಬೇಕಾದ್ರೆ ಎಷ್ಟು ಬೇಕು ನೋಡ್ಕೊಳ್ಳಿ ಇದಕ್ಕಿಂತ ಅದಕ್ಕೆ ಅಪಚಾರ ಹೆಚ್ಚಾಗಿ ಸಂಭವಿಸುವ ಪ್ರಸಂಗ ಉಂಟು ಆಯುಧ ಪದ್ಯಗಳನ್ನು ಇಟ್ಕೊಂಡು ಹೇಳ್ಬೋದು ಇದು ಹರಿಗುಣ ಕೀರ್ತನೆ ಭಗವಂತನ ಕೀರ್ತನೆಗೆ ದೇಶಕಾಲ ಅವಚ್ಛನ್ನವಲ್ಲದೆ ಇದ್ದಕ್ಕೆ ಎಷ್ಟು ನಿಬಂಧನೆ ಹಾಕಿದರೂ ಕಡಿಮೆಯಾಗುತ್ತೆ ತುಂಬ ಬಳಲಿಸಿದ್ದೇನೆ ತಮ್ಮನ್ನು ಈ ಹತ್ತು ದಿವಸ ನಾ ತಡವಾಗಿ ಬರಲಿಲ್ಲ ನಿಜ ತಡವಾಗಿ ಬಿಟ್ಟಿದ್ದೇನೆ ಇದನ್ನು ಏರ್ಪಡಿಸಿದವರು ನಮ್ಮ ಮಿತ್ರರು ಶ್ರೀಮಾನ್ ರವೀಂದ್ರ ಅವರ ಕುಟುಂಬದವರು ತುಂಬ ಧನ್ಯರು ಅವರ ಹೃದಯದಲ್ಲಿ ದಯಾದೇವಿ ಹೊಕ್ಕು ಈ ಸ್ತೋತ್ರವನ್ನೇ ಪ್ರವಚನ ಮಾಡಿಸಬೇಕು ಅಂತ ಪ್ರೇರಣೆ ಉಂಟಾಗಿ ನಾನು ಈ ಊರಿಗೆ ಬರುವಂತೆ ಏರ್ಪಾಡಾಗಿ ಅದು ಫಿಕ್ಸ್ ಆದಾಗ ನಾನು ಇಲ್ಲಿ ಬರ್ತೇನೆ ಅಂತ ನಂಗೆ ಗೊತ್ತಿರಲಿಲ್ಲ ಜುಟ್ಟು ಹಿಡಿದು ಎಳ್ಕೊಂಬಂದು ಒಂಚೂರು ಜುಟ್ಟು ಬಿಟ್ಟಿದ್ದೇನೆ ನಾನು ದಯಾದೇವಿ ಎಳ್ಕೊಂಬಂದು ಇಲ್ಲೇ ಬಾ ಇಲ್ಲೇ ಕೂತ್ಕೊಂಡು ಹೇಳು ಅಂತ ಹೇಳಿ ಲಗ್ಗೇಜ್ ಎಲ್ಲ ಇಲ್ಲಿ ತೊಗೊಂಬಂದಾಗ ರೆಫರೆನ್ಸ್ ಬುಕ್ ಎಲ್ಲ ಹೋಗುತ್ತೋ ಅಂತ ಒದ್ದಾಡ್ತಾ ಇದ್ದೆ ಎಲ್ಲ ಕೈಗೆ ಸಿಕ್ಕೋ ಹಾಗೆ ದಯಾಶತಕದ ಮೇಲೆ ಎಷ್ಟು ವ್ಯಾಖ್ಯಾನಗಳಿವೆ ಕಿಂಚಿತ್ ಅದನ್ನು ಅಭ್ಯಾಸ ಮಾಡಿಕೊಂಡು ತಮಗೆ ಈ ಗುಣಗಳನ್ನು ತಿಳಿಯಪಡಿಸುವ ಮಹಾಭಾಗ್ಯವನ್ನು ಈ ಕೃಷ್ಣ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರತಕ್ಕಂಥ ಪಾರ್ಥಸಾರಥಿ ಮಹಾಕೃಪೆಯಿಂದ ಇದನ್ನು ಹೇಳುವ ಭಾಗ್ಯವನ್ನು ನನಗೆ ಕೊಟ್ಟ ಕೇಳುವ ಭಾಗ್ಯವನ್ನು ತಮ್ಮ ಕೊಟ್ಟ ಇದನ್ನು ಏರ್ಪಡಿಸಿದವರಿಗೆ ಕೇಳಿದವರಿಗೆ ಜಾಗ ಕೊಟ್ಟು ಉಪಕಾರ ಮಾಡಿದವರಿಗೆ ತಾಳ್ಮೆಯಿಂದ ಕೇಳಿದ ಕೃಷ್ಣನಿಗೆ ಅವನ ಕೃತಜ್ಞತೆ ಹೇಳೋದು ಅಂದರೆ ಅಪಚಾರವಾಗುತ್ತೆ ಬಾಯಲ್ಲಿ ಶಬ್ದಗಳಿಲ್ಲ ನಿಮಗಾದ್ರೂ ಸ್ವಲ್ಪ ಹೇಳ್ಬೋದು ತಮಗೆಲ್ಲರಿಗೆ ಭಗವಂತ ಆಯುಷ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ದೃಢಭಕ್ತಿಯನ್ನು ಕೊಡಲಿ ಮತ್ತಷ್ಟು ಕೇಳಬೇಕು ಅನ್ನುವ ದಾಹವನ್ನು ಕೊಡಲಿ ಭಗವದ್ಗುಣದಲ್ಲಿ ಅತೃಪ್ತಿಯನ್ನು ಉಂಟು ಮಾಡಲಿ ಅಂತಹ ತೃಪ್ತಿ ಇರ್ತಕ್ಕಂತಹ ಮಕ್ಕಳು ಬಂಧು ಮಿತ್ರರು ನೆರೆಹೊರೆ ಎಲ್ಲ ಅನುಕೂಲವಾಗಲಿ ಪ್ರಾರ್ಥನೆ ಮಾಡಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾ ಸಮಸ್ತಾಸ್ತಿಕಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯ ಶ್ರೀರ್ನಿತ್ಯ ಮಂಗಳಂ ಐದು ನಿಮಿಷದಲ್ಲಿ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ ತಾವು ದಯವಿಟ್ಟು ಸಾವಧಾನವಾಗಿದ್ದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಇವತ್ತು ವಿಶೇಷ ಪ್ರಸಾದ